ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪೂಜೆ ಮಾಡ್ತಕ್ಕಂಥ ಅರ್ಚಕ ಅವನಲ್ಲಿ ಭಗವಂತನ ರೂಪಗಳು ಅದೇ ರೀತಿಯಾಗಿ ಪೂಜಾ ಸಾಧನ ಪದಾರ್ಥಗಳು ಅವನಲ್ಲಿರ್ತಕ್ಕಂಥ ಭಗವದ್ ರೂಪಗಳ ವಿವರಣೆಯನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಕರ್ಣ ಕರ್ಣನಿಯಾಮಕನು ಐವತ್ತೆರಡು ಸಾವಿರದ ಹದಿನಾಲ್ಕಧಿಕ ಶತರೂಪಂಗಳನೆ ಧರಿಸಿ ಇರುತಿಹನು ನಾಮಗಳ ರಿತು ಪೂಜಿಸುತ್ತಿಯರ ಪೂಜೆಯ ನಿರುತ ಕೈಕೊಂಬನು ತುಷಾತ್ತನು ಜಲವ ಕೊಂಬಂತೆ ಇಲ್ಲಿ ಉಪಕರಣಗಳೊಳಗೆ ಪ್ರವೃತ್ತ ಗ್ರಂಥ ಮೊದಲಾದವು ತಿಳಿಸುವಂಗೆ ಹಾಗೆ ಐವತ್ತೆರಡು ಸಾವಿರದ ನೂರ ಹದಿನಾಲ್ಕು ರೂಪಗಳಿಂದ ಪರಮಾತ್ಮ ಇರ್ತಾನೆ ಅಂತ ತಿಳಿಸಿದ್ರು ಉಪಕರಣ ಇಲ್ಲಿ ಹೂ ತೊಗೋಬೇಕಾದ್ರೆ ಯಾರ ಲಾವ ಆ ಹೂ ವಾ ಕೊಂಬು ಹೂ ಇದನ್ನು ತೊಗೊಂಡ್ರೆ ಆ ಲೆಕ್ಕಾಚಾರ ಬರುತ್ತೆ ಉಪಕರಣ ಅಂತ ಹೇಳಿದರೆ ಏಕಾದಶ ಇಂದ್ರಿಯಗಳು ಪೂಜೆ ಮಾಡ್ತಕ್ಕಂಥ ಯಜಮಾನ ಯಾರಿದ್ದಾರೆ ಅವನ ಏಕಾದಶ ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಅದೇ ರೀತಿಯಾಗಿ ಪೂಜಾ ಸಾಧನಗಳಿಗೂ ಉಪಕರಣಗಳು ಅಂತಲೇ ಕರೆಯೋದು ಶಂಖ ಗಂಟೆ ಜಾಗಟೆ ಹಲಗಾರ್ತಿ ಧೂಪಾರ್ತಿ ಇತ್ಯಾದಿ ಎಲ್ಲ ಏನು ಇಟ್ಕೋತೀವಲ್ಲ ಅದಕ್ಕೂ ಉಪಕರಣ ಅಂಥೇಳಿ ಹೀಗೆ ಆ ಉಪಕರಣಗಳೊಳಗೆ ಭಗವಂತ ಐವತ್ತೆರಡು ಸಾವಿರದ ನೂರ ಹದಿನಾಲ್ಕು ರೂಪಗಳಿಂದ ಇರ್ತಾನೆ ಇದ್ದು ಯಾರು ಈ ರೀತಿಯಾಗಿ ಚಿತ್ತನಾದಿಗಳನ್ನು ಮಾಡಿ ಪೂಜೆಯನ್ನು ಮಾಡ್ತಾರೋ ಆ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಜ್ಞಾನ ಅನುಸಂಧಾನ ಸಹಿತವಾಗಿರ್ತಕ್ಕಂಥ ಪೂಜೆಯನ್ನು ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನೆ ಎಂದು ದೃಷ್ಟಾಂತ ಕೊಡ್ತಾರೆ ತುಷಾರ್ಥನು ಜಲವಕೊಂಪಂತೆ ಬಾಯಾರಿದವನು ನೀರನ್ನು ಯಾವ ರೀತಿಯಾಗಿ ಆಧಾರದಿಂದ ಸ್ವೀಕಾರವನ್ನು ಮಾಡ್ತಾನೋ ಆ ರೀತಿಯಾಗಿ ಪರಮಾತ್ಮ ಈ ರೀತಿ ಅನುಸಂಧಾನ ಮಾಡ್ತಕ್ಕಂಥ ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಒಬ್ಬನೇ ಪರಮಾತ್ಮ ಕರ್ಣ ನಿಯಾಮಕನೂ ಅವನೇ ಉಪಕರಣ ನಿಯಾಮಕನೂ ಅವನೇ ಕರ್ಣ ಅಂದರೆ ಅಥವಾ ಉಪಕರಣ ಅಂದರೆ ಏಕಾದಶ ಇಂದ್ರಿಯಗಳು ಆ ಇಂದ್ರಿಯಗಳ ನಿಯಮನ ಮಾಡ್ತಕ್ಕಂಥವನು ಪರಮಾತ್ಮನೇ ಪೂಜಾ ಸಾಧನ ಪದಾರ್ಥಗಳಲ್ಲಿ ಅಂತರ್ಯಾಮಿತ್ವೇನ ಇರ್ತಕ್ಕಂಥವನು ಪರಮಾತ್ಮನೇ ಆ ಇಬ್ಬರಲ್ಲಿ ಭೇದ ಇಲ್ಲ ಅಧಿಷ್ಠಾನಗಳು ಮಾತ್ರ ಭೇದ ಅಷ್ಟೆ ಕಾರಣ ಅಂದರೆ ಪ್ರಧಾನವಾಗಿರ್ತಕ್ಕಂಥದ್ದು ಮನಸ್ಸು ಅದಕ್ಕೆ ಉಪಕರಣಗಳು ಯಾವುದು ಅಂತಾದರೆ ಅದಕ್ಕೆ ಅಧೀನವಾಗಿರ್ತಕ್ಕಂಥ ಬಾಹ್ಯಕರಣಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಅಂತ ಮನಸ್ಸು ಬೇರೆಲ್ಲೋ ಇದ್ದರೆ ಕಣ್ಣು ಕಿವಿ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳು ಏನೂ ಕೆಲಸವನ್ನು ಮಾಡೋದಿಲ್ಲ ಮಾಡಿದರೂ ಸಮರ್ಪಕವಾಗಿ ಮಾಡೋದಿಲ್ಲ ಮನಸ್ಸಿನಲ್ಲಿ ಏಕಾಗ್ರತೆ ಇತ್ತು ಅಂತಾದರೆ ಅದು ಕೆಲಸ ಯಾವುದಾದ್ರೂ ಇರ್ಬೋದು ಲೌಕಿಕ ವೈದಿಕ ಅದು ಪರಿಪೂರ್ಣವಾಗಿ ಆಗತ್ತೆ ಶ್ರದ್ಧೆಯಿಂದ ಅದೇ ಮನಸ್ಸು ಅಲ್ಲಿರಲಿಲ್ಲ ಇಂದ್ರಿಯ ನಿಗ್ರಹ ಇರಲಿಲ್ಲ ಅಂತಾದರೆ ಕಾರ್ಯ ಆದರೂ ಕೂಡ ಅದರಲ್ಲಿ ಸರಿಯಾಗಿರ್ತಕ್ಕಂಥ ಸಮರ್ಪಕವಾಗಿ ಆಗಿಲ್ಲ ಆದ್ದರಿಂದ ಪೂರ್ಣವಾಗಿರ್ತಕ್ಕಂಥ ಫಲವನ್ನು ಪಡೆಯೋದು ಅಸಾಧ್ಯ ಆದ್ದರಿಂದ ಮನೋನಿಯಾಮಕನಾಗಿರ್ತಕ್ಕಂಥವನೇ ಇಂದ್ರಿಯ ನಿಯಾಮಕನೂ ಹೌದು ಅಂತ ಈ ರೀತಿಯಾಗಿ ತಿಳ್ಕೋಬೇಕು ಹೀಗೆ ಭಗವಂತ ಆ ಏಕಾದಶ ಇಂದ್ರಿಯಗಳಲ್ಲಿ ಐವತ್ತೆರಡು ಸಾವಿರದ ನೂರ ಹದಿನಾಲ್ಕು ರೂಪಗಳಿಂದ ಇರ್ತಾನೆ ಅದೇ ರೀತಿಯಾಗಿ ಪೂಜಾ ಸಾಧನ ಪದಾರ್ಥಗಳಲ್ಲೂ ಕೂಡ ಐವತ್ತೆರಡು ಸಾವಿರ ನೂರ ಹದಿನಾಲ್ಕು ರೂಪಗಳಿಂದ ಇರ್ತಾನೆ ಈ ರೀತಿಯಾಗಿ ಆ ಅರ್ಚಕ ಅಥವಾ ಪೂಜಾ ಮಾಡ್ತಕ್ಕಂಥ ಯಜಮಾನ ಅವನ ಅಂತಃಕರಣದಲ್ಲಿ ಅದರ ಮನಸ್ಸಿನಲ್ಲಿ ಇಂದ್ರಿಯಗಳಲ್ಲಿ ನಿಂತು ಪೂಜಾ ಕಾರ್ಯವನ್ನು ನಡೆಸ್ತಕ್ಕಂಥವನು ಪರಮಾತ್ಮನೇ ಅಂತ ಚಿಂತನೆಯನ್ನು ಮಾಡಬೇಕು ಹಾಗೆ ಚಿಂತನೆ ಮಾಡಿ ಪೂಜೆ ಮಾಡಿದ್ರೆ ಅದು ಫಲಪ್ರದ ಆಗತ್ತೆ ಹಾಗೆ ಮಾಡಲಿಲ್ಲ ಮನಸ್ಸು ಇರಲಿಲ್ಲ ಸಮರ್ಪಕವಾಗಿ ಪೂಜೆ ಆಗಲ್ಲ ಅಂತಂದರೆ ಅದು ಬರೀ ಬೂಟಾಟಿಕೆ ಪೂಜೆ ಮಾಡ್ದಂಗೆ ಆಯಿತು ಅದರಿಂದ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಅನ್ನೋದು ಇಲ್ಲ ಅಂತ ಅದಕ್ಕೆ ಪುರಂದರದಾಸರು ಹೇಳ್ತಾರೆ ಕಂಚುಗಾರರ ಅಂಗಡಿಯಂದರಿ ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರಹಿ ಮಿಂಚಲೆನುತ್ತ ಬಂದು ಜ್ಯೋತಿಗಳನೆ ಹಚ್ಚಿ ವಂಚನೆಯಲ್ಲಿ ಘನಪೂಜೆ ಮಾಡುವುದು ಉದರ ವೈರಾಗ್ಯವಿದು ಅಂತ ಹಿತ್ತಾಳೆ ಅಥವಾ ಕಂಚಿನ ಪಾತ್ರೆ ಒಂದು ಅಂಗಡಿ ಕಂಚು ಹಿತ್ತಾಳೆ ಬೇಕಾದಷ್ಟು ಪ್ರತಿಮೆಗಳೆಲ್ಲ ಇದೆ ಒಂದಕ್ಕಿಂತ ಒಂದು ಒಳ್ಳೆ ಚೆನ್ನಾಗಿರುವಂಥದ್ದು ಸೌಂದರ್ಯದಿಂದ ಇರತಕ್ಕಂಥದ್ದು ಅದೆಲ್ಲ ಫಳಫಳ ಅಂತ ಚೆನ್ನಾಗಿ ಕಾಣಲಿ ಬರ್ತಕ್ಕಂಥ ಗ್ರಾಹಕರಿಗೆ ಅಂಥೇಳಿ ಮಿಂಚಲಿ ಎನ್ನುತ್ತಾ ಬಹುಜ್ಯೋತಿಗಳನ್ನೇ ಹಚ್ಚಿ ಬೇಕಾದಷ್ಟು ಲೈಟಿಂಗ್ ಅರೇಂಜ್ಮೆಂಟು ದೀಪ ಹಚ್ಚಿ ಎಲ್ಲ ಮಾಡಿದರೆ ವಂಚನೆಯಲ್ಲಿ ಘನಪೂಜೆ ಮಾಡುವುದು ಉದ ಉದರ ವೈರಾಗ್ಯವಿದು ಅಂತ ಪರಮಾತ್ಮನಿಗೆ ವಂಚನೆ ಮಾಡ್ದಂಗಾಯಿತು ಇಷ್ಟೆಲ್ಲ ಇಂದ್ರಿಯಗಳನ್ನು ಸುದೃಢವಾಗಿರ್ತಕ್ಕಂಥದ್ದನ್ನು ಕೊಟ್ಟು ಅದನ್ನು ನಿಯಮನ ಮಾಡಲಿಕ್ಕೆ ತಾನೇ ಪ್ರತಿಯೊಂದು ಇಂದ್ರಿಯದಲ್ಲೂ ಐವತ್ತೆರಡು ಸಾವಿರದ ನೂರ ಹದಿನಾಲ್ಕು ರೂಪಗಳಿಂದ ಇದ್ದು ನಿಯಮನ ಮಾಡಿ ತನ್ನ ಪೂಜೆಯನ್ನು ಮಾಡುವಂಥ ಶಾಸ್ತ್ರದ ಮೂಲಕ ಆದೇಶವನ್ನು ಮಾಡಿ ಅದನ್ನು ಜೀವ ಮಾಡದೇ ಇದ್ದರೆ ಈ ಹಿತ್ತಾಳೆ ಅಂಗಡಿ ಒಳಗೆ ಪ್ರತಿಮೆಗಳನ್ನೆಲ್ಲ ಇಟ್ಟು ಅದು ಚೆನ್ನಾಗಿ ಕಾಣಲಿಕ್ಕೆ ಬೇಕಾಗಿರ್ತಕ್ಕಂಥ ದೀಪಾಲಂಕಾರ ವ್ಯವಸ್ಥೆಯನ್ನು ಮಾಡಿದರೆ ಹೇಗೋ ಹಾಗೆ ಅಂತ ಅಲ್ಲಿ ವರ್ತಕರನ್ನು ಆಕರ್ಷಣೆ ಮಾಡಲಿಕ್ಕೆ ಅವನು ಮಾಡಿರ್ತಾನೆ ಆದರೆ ಇಲ್ಲಿ ಜೀವ ಇಷ್ಟೆಲ್ಲ ಉಪಕಾರ ಮಾಡಿರ್ತಕ್ಕಂಥ ಭಗವಂತನನ್ನು ಆರಾಧನೆ ಮಾಡಲಿಲ್ಲ ಅಂತಾದರೆ ವ್ಯರ್ಥ ಅಷ್ಟೇ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ತದ್ರೂಪ ನಾಮಗಳ ಅರಿತು ಉಪಾಸನೆ ಮಾಡಬೇಕು ಅಂತ ಕರ್ಣಗಳಲ್ಲಿ ಕರ್ಣ ಅನ್ನೋ ಹೆಸರಿನಿಂದನೇ ಪರಮಾತ್ಮ ಇರ್ತಾನೆ ಅದೇ ರೀತಿಯಾಗಿ ಉಪಕರಣ ಆದರೆ ಪೂಜಾ ಸಾಧನ ಪದಾರ್ಥಗಳನ್ನು ಉಪಕರಣ ಅಂತ ಕರೆಯೋದು ಬಾಹ್ಯ ಇಂದ್ರಿಯಗಳು ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಅದನ್ನು ಉಪಕರಣ ಅನ್ನೋ ಶಬ್ದದಿಂದನೇ ಕರೆಯುವಂಥದ್ದು ಅಲ್ಲಲ್ಲಿ ತದ್ರೂಪ ತದಾಕಾರ ತತ್ ಶಬ್ದವಾಚನಾಗಿ ಪರಮಾತ್ಮ ಇರ್ತಾನೆ ಅಂತ ಈ ರೀತಿಯಾಗಿ ತಿಳ್ಕೊಂಡು ಮನಃಪೂರ್ವಕವಾಗಿ ತ್ರಿಕರಣ ಶುದ್ಧವಾಗಿ ಕಾಯೇನ ವಾಚ ಮನಸ್ಸೆಯ ಇಂದ್ರಿಯೈವ ಅಂಥೇಳಿ ಆ ರೀತಿಯಾಗಿ ಪೂಜೆ ಮಾಡಿದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಮನಸ್ಸು ಮತ್ತು ಎಲ್ಲ ಹನ್ನೊಂದು ಹತ್ತು ಇಂದ್ರಿಯಗಳಿಂದ ಆದರೆ ಉಪಲಕ್ಷಣೆ ಹನ್ನೊಂದು ಇಂದ್ರಿಯಗಳಿಂದ ಸತ್ಕರ್ಮಗಳನ್ನೇ ಮಾಡಿ ಅದನ್ನು ಭಗವಂತನ ಆರಾಧನೆ ಅಂತ ಇಷ್ಟೆಲ್ಲ ಉಪಕಾರ ಮಾಡಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಬೇಕು ಅಂತ ಈ ರೀತಿಯಾಗಿ ಅವನು ಕೊಟ್ಟಿದ್ದನ್ನೇ ಅವನಿಗೆ ಕೊಟ್ಟರೆ ಅವನು ಸ್ವೀಕಾರ ಮಾಡ್ತಾನ ಅಂತ ಪ್ರಶ್ನೆ ಬಂದರೆ ತೃಷಾರ್ಥನು ಜಲವ ಕೊಂಬ ಅಂತೆ ಅಂತ ಒಬ್ಬ ಬಾಯಾರಿದವನು ಇರ್ತಾನಲ್ಲ ಅವನು ಒಂದು ಶುದ್ಧವಾಗಿರ್ತಕ್ಕಂಥ ನೀರನ್ನು ಎಷ್ಟು ಆಸ್ಥೆಯಿಂದ ಕುಡಿತಾನೆ ಬಾಯಾರಿಕೆ ಸಾಕಷ್ಟಾಗಿದೆ ಆ ನೀರನ್ನು ಕೊಟ್ಟ ತಕ್ಷಣ ಅವನು ಎಷ್ಟು ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡ್ತಾನೋ ಉದಮಾರ್ಥವತ್ತಂಥ ಪ್ರವೃತ್ತ ಗ್ರಂಥದಲ್ಲೂ ಅದನ್ನೇ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ ಹಾಗೆ ಭಗವಂತ ತುಷಾರ್ತನು ಜಲವ ಕೊಂಬಂತೆ ಈ ಅರ್ಚಕನ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಒಬ್ಬ ವ್ಯಕ್ತಿಗೆ ಬಹಳ ಬಾಯಾರಿಕೆ ಆಗಿದೆ ಎಳ್ಳೀರು ಕೊಡ್ತೀವಿ ಅಂದರೆ ಬೇಡ ಅಂತಾನೆ ಕಾಫಿಯೋ ಹಾಲೋ ಮತ್ತೇನೋ ಕೊಡ್ತೀವಿ ಅಂದರೆ ಬೇಡ ಅಂತಾನೆ ಒಂದು ಲೋಟ ಒಳ್ಳೆ ಶಾವಿಗೆ ಪಾಯಸ ಕೊಡ್ತೀವಿ ಅಂದರೆ ಬೇಡ ಅಂತಾನೆ ಒಳ್ಳೆ ತುಂಬ ಮಧುರವಾಗಿರ್ತಕ್ಕಂಥ ಹಾಲು ಅದಕ್ಕೆ ಕೇಸರಿ ಏಲಕ್ಕಿ ಬಾದಾಮಿ ಪೌಡ್ರು ಇತ್ಯಾದಿ ಎಲ್ಲ ಹಾಕಿ ಒಳ್ಳೆ ಸುವಾಸನಾಭರಿತವಾಗಿದೆ ಮತ್ತು ದೇವರಿಗೆ ನಿವೇದಿತವಾಗಿರ್ತಕ್ಕಂಥದ್ದು ಅಂದರು ಮೊದಲು ನೀರನ್ನು ಕೊಡ್ರಿ ಆಮೇಲೆ ನಾ ಬೇರೆ ತಗೋತೀನಿ ಅಂತ ವ್ಯಕ್ತಿ ಹೇಗೆ ಹೇಳ್ತಾನೋ ಹಾಗೆ ತುಷಾರ್ಥನು ಜಗವ ಜಲವ ಕೊಂಬಂತೆ ಪರಮಾತ್ಮ ಇಷ್ಟೆಲ್ಲ ಚಿಂತನ ಅನುಸಂಧಾನ ಸಹಿತವಾಗಿ ಪೂಜೆ ಮಾಡ್ತಕ್ಕಂಥ ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಹಾಗಾದರೆ ಅವನಿಗೂ ಜಗತ್ತಿನಲ್ಲಿರ್ತಕ್ಕಂಥ ಜೀವರಿಗೆ ಹಸಿವೆ ಬಾಯಾರಿಕೆ ಆದಂಗೆ ಇವನಿಗೂ ಬಾಯಾರಿಕೆ ಆಗತ್ತಾ ಅಂತ ಕೇಳಿದ್ರೆ ಭಗವಂತ ಪೂರ್ಣಾನಂದಮಯನಾಗಿರ್ತಕ್ಕಂಥವನು ನಿತ್ಯ ತೃಪ್ತ ಜೀವರನ್ನು ಉದ್ಧಾರ ಮಾಡಲಿಕ್ಕಾಗೆ ಭಗವಂತ ಲೀಲೆಯಿಂದ ಅದನ್ನು ಸ್ವೀಕಾರ ಮಾಡಿ ಆನಂದದ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಜೀವರಿಗೆ ಇದು ಭಗವಂತ ಮಾಡ್ತಕ್ಕಂಥ ಕಾರುಣ್ಯ ಆದ್ದರಿಂದ ಆ ಜೀವ ಯಾರು ಪೂಜೆಯನ್ನು ಮಾಡ್ತಾನಲ್ಲ ಅವನು ಇಷ್ಟು ರೂಪಗಳಿಂದ ಭಗವಂತನೇ ತದ್ರೂಪ ತನ್ನಾಮಗಳಿಂದ ಇರ್ತಾನೆ ಅಂಥೇಳಿ ಈ ರೀತಿಯಾಗಿ ಪೂಜೆಯನ್ನು ನಿರುತ ಕೈಗೊಂಬನು ಅಂದರೆ ನಿಂತು ಸ್ವೀಕಾರ ಮಾಡಬೇಕು ಪ್ರತಿನಿತ್ಯ ಅಂತ ಆದರೆ ಈ ಯಜಮಾನನಾಗಿರ್ತಕ್ಕಂಥವನು ಪೂಜೆ ಅನ್ನೋದು ಏಕಾದಶಿ ಅಥವಾ ರಜಾ ದಿನಗಳಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಈ ರೀತಿಯಾಗಿ ನಿಬಂಧನೆಯನ್ನು ಮಾಡ್ಕೋಬಾರ್ದು ಪ್ರತಿನಿತ್ಯ ಇಷ್ಟೆಲ್ಲ ಅನುಸಂಧಾನದಿಂದ ಪೂಜೆಯನ್ನು ಮಾಡಿದರೆ ಭಗವಂತ ಆ ರೀತಿಯಾಗಿ ನಿರುತ ಕೈಕೊಂಬನು ತುಷಾರ್ಥನು ಜಲವ ಕೊಂಬಂತೆ ಅಂತ ಅದು ನಿತ್ಯ ಕರ್ಮ ಆಗಬೇಕೇ ಹೊರತು ಪೂಜೆ ನೈಮಿತ್ತಿಕ ಕರ್ಮ ಅನ್ನೋದು ಸರ್ವಥ ಅಲ್ಲ ಇಷ್ಟೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ದುರ್ಲಭವಾದ ನಶ್ವರವಾದ ಮನುಷ್ಯ ಜನ್ಮ ಅಲ್ಲಿ ಇಂಥ ಉತ್ಕೃಷ್ಟವಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡುವಂತಹ ಜನ್ಮ ವಿಷ್ಣು ಭಕ್ತನಾಗುವಂತಹ ಜನ್ಮ ಕೊಟ್ಟಿದ್ದಕ್ಕೆ ಭಗವಂತನನ್ನು ಅವನ ಅನಂತ ಉಪಕಾರಗಳನ್ನು ನಿತ್ಯ ಸ್ಮರಣೆ ಮಾಡಿ ಇಷ್ಟು ರೂಪಗಳಿಂದ ನನ್ನಲ್ಲಿ ನಿಂತು ಇಷ್ಟು ರೂಪಗಳಿಂದ ಆ ಪೂಜಾ ಉಪಕರಣಗಳಲ್ಲಿ ಪೂಜಾ ಸಾಧನ ಪದಾರ್ಥಗಳಲ್ಲಿದ್ದು ಆ ಎಲ್ಲ ಪದಾರ್ಥಗಳು ನನಗೆ ಪ್ರಾಪ್ತಿಯಾಗುವಂತೆ ಮಾಡೋದ್ರ ಜೊತೆಗೆ ನನಗೆ ದೈಹಿಕವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಟ್ಟು ಮತ್ತು ಇಷ್ಟೆಲ್ಲ ಜ್ಞಾನ ಅನುಸಂಧಾನವನ್ನು ತಿಳಿಸ್ಕೊಟ್ಟಿದೆಯಲ್ಲ ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಅಂತ ದಾಸರಾಡೋ ಹಂಗೆ ಆ ರೀತಿಯಾಗಿ ಭಗವಂತನನ್ನು ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು